ಬಾಬಾ ದುಡಿಯೋಣ ಬಾರಣ್ಣ ದುಡಿಯೋಣ ಬಾಬಾ ಎತ್ತನು ಪಡೆದು ನೇಗಿಲ ಪಿಡಿದು ಎತ್ತನು ಪಡೆದು ನೇಗಿಲ ಪಿಡಿದು ಹೊಲದೊಳಗಿಳಿದು ದುಡಿಯೋಣ ಬಾಬಾ ಹೊಲದೊಳಗಿಳಿದು ದುಡಿಯೋಣ ಬಾಬಾ ಹೊಲವನ್ನು ಒತ್ತಿ ಬೀಜವ ಬಿತ್ತಿ ಹೊಲವನ್ನು ಒತ್ತಿ ಬೀಜವ ಬಿತ್ತಿ ಎತ್ತಿ ದುಡಿಯೋಣ ಬಾಬಾ ನೀರನ್ನು ಎತ್ತಿ ದುಡಿಯೋಣ ಬಾಬಾ ಕಾಲ್ಗಳ ರಚಿಸಿ ಗಿಡಗಳ ಬೆಳೆಸಿ ಸಾಲ್ಗಳ ರಚಿಸಿ ಗಿಡಗಳ ಬೆಳೆಸಿ ಹೊಲವ ಸಿಂಗರಿಸಿ ದುಡಿಯೋಣ ಬಾಬಾ ಹೊಲವ ಸಿಂಗರಿಸಿ ದುಡಿಯೋಣ ಬಾಬಾ ಕೃಷ್ಣ ಕೃಷಿ ನಮ್ಮ ಪ್ರಾಣ ಬಡವರ ತ್ರಾಣ ಕೃಷಿ ನಮ್ಮ ಪ್ರಾಣ ಬಡವರ ತ್ರಾಣ ಮೈ ಬೆವರಿನ ದನ ದುಡಿಯೋಣ ಬಾಬಾ ಮೈ ಬೆವರಿನ ದನ ದುಡಿಯೋಣ ಬಾಬಾ ದುಡಿತವೆ ನಿತ್ಯ ಬಡವರ ನೃತ್ಯ ದುಡಿತವೆ ನಿತ್ಯ ಬಡವರ ನೃತ್ಯ ಅಡಗಿದೆ ಸತ್ಯ ದುಡಿಯೋಣ ಬಾಬಾ ಅಡಗಿದೆ ಸತ್ಯ ದುಡಿಯೋಣ ಬಾಬಾ ಹೊಲದೊಳು ಅನ್ನ ಬೆಳವುದು ತಿನ್ನ ಹೊಲದೊಳು ಅನ್ನ ಬೆಳವುದು ತಿನ್ನ ಮರೆಯದಿರನ್ನ ದುಡಿಯೋಣ ಬಾಬಾ भारत माते नमगन्नदाते नवरत्न जाते नवरत्नजाते न बाबा नवरत्न जाते नवरत्नजाते न बाबा नवरत्न नवरत्नदाते न बाबा नवरत्न जाते नवरत्नजाते न बाबा नवरत्न जाते नवरत्नजाते न बाबा नवरत्न जाते नवरत्नजाते न बाबा